ನಿನ್ನೆ ಹನ್ನೆರಡನೆಯ ಶ್ಲೋಕದವರೆಗೂ ಶಿವಮಹಿಮ್ನ ಸ್ತೋತ್ರವನ್ನು ನೋಡಿದ್ವಿ ಹದಿಮೂರನೇ ಶ್ಲೋಕದಿಂದ ಇವತ್ತು ಶುರು ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಸಣ್ಣ ಅವತರಣಿಕೆ पूर्वत्र भगवद्विषये समुन्नतो समुन्नतया पूर्वत्र भगवद्विषये समुन्नतयोः बलिरावणयोः अत्यन्तम् ಅವನತಿರ್ದರ್ಶಿತ ಹಿಂದಿನ ಶ್ಲೋಕದಲ್ಲಿ ರಾವಣ ಮತ್ತು ಬಲಿ ಇವರಿಬ್ಬರಿಗೆ ಅಹಂಕಾರ ಬಂದ ಕಾರಣದಿಂದ ಹೇಗೆ ಅಧೋಗತಿಯಾಯಿತು ಅಂತನ್ನೋದನ್ನು ತೋರಿಸಿದ್ರು ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಧುನಾ ತತ್ರ ಅವನತಯೋ ಇಂದ್ರ ಬಾಣಯೋ ಅತ್ಯಂತ ಉನ್ನತಿಂ ದರ್ಶಯನ್ ಹರಿಹರೌ ಸ್ತೌತಿ ಈ ಶ್ಲೋಕದಲ್ಲಿ ಇಂದ್ರ ಮತ್ತು ಬಾಣಾಸುರ ಇವರಿಬ್ಬರಿಗೆ ಹೇಗೆ ಉನ್ನತಿಯಾಯಿತು ಅಂತನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ यदृद्धिं सुद्राम्णो परमोच्चैरपि सतीम् अधश्चक्रे बाणस्परिजनविधेयस्त्रिभुवनः परिजनविधेयत्रिभुवनः न तच्चित्रं तस्मिन् कस्या उन्नत्यै भवति शिरसस्त्वय्यवनतिः सन्तपितो यदृद्धिं सुद्राह्मणो वरद परमोच्चैरपि सतीम् अधश्चक्रे बाणः परिजनविधेयत्रिभुवनः न तच्चित्रं तस्मिन् वरिवसितरि त्वच्चरणयो न कस्या उन्नत्यै भवति संग्रहा यत सूत्रण रिद्धि परमोच्च अभी सती बाण अधश्चक्रे यार समृद्धिया अरे इंद्रन समृद्धिया सूत्रामा अंद्र इंद्र इंद्रन हूँ ಇಂದ್ರನ ಸಮೃದ್ಧಿಯನ್ನ ಬಾಣಾಸುರನು ಅಧಶ್ಚಕ್ರಿ ಸೋಲಿಸಿಬಿಟ್ಟನು ಮತ್ತು ಅಷ್ಟು ಮಾತ್ರವಲ್ಲ ಪರಿಜನ ವಿಧೇಯ ತ್ರಿಭುವನ ಬಾಣನಿಗೆ ಇರುವಂಥ ವಿಶೇಷಣ ಇದು ಬಾಣಾಸುರನಿಗೆ ಪರಿಜನ ವಿಧೇಯ ತ್ರಿಭುವನ ಅವನ ಪರಿಜನರಿಗೆ ತ್ರಿಭುವನಗಳು ವಿಧೇಯವಾಯಿತು ಅವನ ಸಹಚರರಿಗೆ ತ್ರಿಭುವನಗಳು ವಶ್ಯವಾದವು ದಾಸಭಾವವನ್ನು ಪಡೆದುಕೊಂಡವು ಇದರಲ್ಲೇನಾದರೂ ಆಶ್ಚರ್ಯ ಇದೆಯಾ ಅಂತ ಕವಿ ಕೇಳ್ತಾ ಇರೋದು ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ನತ ಚಿತ್ರಂ ಯಾಕೆ ತ್ವಚರಣಯೋ ವರಿವಸಿತರಿ ಶಿರಸಃ ಅವನತಿ ಉನ್ನತ್ಯೈ ಭವತಿ ನಿನ್ನ ಚರಣ ಸೇವಕನು ನಿನಗೆ ತಲೆಯನ್ನು ಬಾಗಿದರೆ ಅವನಿಗೆ ಉನ್ನತಿಯೇ ಸಿಗುವಂಥದ್ದು ಸ್ವಲ್ಪ ಶಬ್ದಾಲಂಕಾರ ಇದರಲ್ಲಿ ಅವನತಿ ಉನ್ನತಿ ಅಂತ ಅವನತಿ ಏನು ತಲೆ ಬಾಗುವುದು ನಿನಗೆ ತಲೆಯನ್ನು ಬಾಗಿದರೆ ಅವನು ಬಾಗೋದಿಲ್ಲ ಅವನು ಹುಚ್ಚನಾಗಿ ಬಿಡ್ತಾನೆ ಅವನು ಶ್ರೇಷ್ಠನಾಗಿ ಬಿಡ್ತಾನೆ ಸಮೃದ್ಧನಾಗಿ ಬಿಡ್ತಾನೆ ಅದನ್ನ ಉನ್ನತಿ ಅವನಿಗೆ ಉನ್ನತಿ ಸಿಗುತ್ತೆ ನಿನಗೆ ಅವನತಿಯನ್ನ ಮಾಡಿದಂಥವನು ನಿನ್ನ ಚರಣಗಳಿಗೆ ಅವನತಿ ಅಂದರೆ ನಮಸ್ಕಾರವನ್ನು ಮಾಡಿದಂಥವನು ಉನ್ನತಿಯನ್ನ ಪಡೆಯುತ್ತಾನೆ ಅಂತ ಒಂದು ಸಂಗ್ರಹಾರ್ಥ ಟೀಕೆಯನ್ನು ನೋಡೋಣ यदिति सुत्रामा ಇಂದ್ರಸ್ಯ ವೃದ್ಧಿಂ ಸಂಪತ್ತಿಂ ಪರಮೋಚ್ಚೈ ಸತೀಂ ಅಪಿ ಅಧಶ್ಚಕ್ರೇ ನ್ಯಕ್ರತವಾನ್ ಇಂದ್ರನ ಸಮೃದ್ಧಿಯನ್ನೂ ಕೂಡ ಎಂತಹ ಸಮೃದ್ಧಿ ಉಚ್ಚವಾಗಿ ಪರಮೋಚ್ಚವಾಗಿ ಇತ್ತು ಶ್ರೇಷ್ಠವಾಗಿತ್ತು ಸಮೃದ್ಧಿ ಅದನ್ನು ಕೂಡ ನ್ಯಗ್ಧಾವವನ್ನು ತಂದವ ಕೆಳಮುಖವಾಗಿ ಮಾಡಿದ ಅಂದರೆ ಗೆದ್ದು ಬಿಟ್ಟವ ಯಾರು ಬಾಣ ಬಾಣ ಬಲಿಸುತ ಬಲಿಯ ಮಗ ಬಾಣ ಕೀದೃಶ ಎಂತಹ ಬಾಣ ಅಂತಂದರೆ ಪರಿಜನ ವಿಧೇಯ ತ್ರಿಭುವನ ಪರಿಜನೋ ದಾಸಃ ತತ್ तत्वत् विधेयं ವಶ್ಯಂ त्रिभुवनं यस्य ಬಾಣ ಆದ ಅಂದರೆ ಪರಿಜನ ವಿಧೇಯ ತ್ರಿಭುವನ ಅವನ ಸೇವಕರ ಹಾಗೆ ತ್ರಿಭುವನಗಳು ಆದವು ಪರಿಜನ ಅಂದರೆ ದಾಸ ಪರಿ ಅಂತಂದರೆ ಸುತ್ತಲೂ ಇರುವಂಥವರು ಅಂತನೋ ಪರಿ ಅಂತನೋ ಉಪಸರ್ಗಕ್ಕೆ ಯಾವಾಗಲೂ ಅರ್ಥ ಬರೋದು ಸುತ್ತಲಿರುವಂಥದ್ದು ಅಂತನೋ ಅರ್ಥ ಬರುತ್ತೆ ಪರಿಜನು ದಾಸ ತ್ರಿಭುವನಗಳು ಅವನಿಗೆ ದಾಸರಾದರು ಪರಿಜನ ಪರಿಜನಾನಾಂ ಇವ ವಿಧೇಯಂ ವಶ್ಯಂ ತ್ರಿಭುವನಂ ಎಸ್ಸೇತಿ ವಾ ಅಥವಾ ಇನ್ನೊಂದು ಸುತ್ತಲೂ ಇರುವಂತಹ ಜನರಿಗೆ ಅವನ ಸುತ್ತಲಿರುವಂತಹ ಜನರಿಗೆ ವಿಧೇಯವಾಯಿತು ದಾಸರಾದರು ಮೊದಲನೇ ಅರ್ಥದಲ್ಲಿ ಅವನಿಗೆ ದಾಸರಾದರು ತ್ರಿಭುವನಗಳು ಅಂತ ಒಂದು ಅರ್ಥ ಇನ್ನೊಂದು ಅರ್ಥ ಅವನ ಪರಿಜನರಿಗೆ ದಾಸ್ ದಾಸ್ಯ ಭಾವವನ್ನು ಪಡೆದುಕೊಳ್ಳುವುದು ತ್ರಿಭುವನಗಳು ಅಂತ ಎರಡರ್ಥ स तथा उच्च सती तत् अधश्चक्रे तत् अन्यत्र चित्रमपि तस्मिन् बाणे न चित्रं नाश्चर्यम् अन्तः ಶ್ರೇಷ್ಠ ಸಮೃದ್ಧಿಯನ್ನು ಬಾಣ ಪಡೆದನಲ್ಲ ಇದೇನಾದರೂ ಆಶ್ಚರ್ಯವಾ ಚಿತ್ರವ ಅಲ್ಲ ಇಲ್ಲ ಚಿತ್ರ ಅಲ್ಲ ಬೇರೆ ಕಡೆ ಎಲ್ಲಾದರೂ ಇನ್ನೊಬ್ಬನಿಗೆ ಎಂಥ ಸಮೃದ್ಧಿ ಸಿಕ್ತು ಅಂತಂದ್ರೆ ಅದು ಆಶ್ಚರ್ಯ ಆಗಬಹುದಿತ್ತು ಬಾಣನಲ್ಲಿ ಅದು ಆಶ್ಚರ್ಯದ ಘಟನೆ ಅಲ್ಲ ಯಾಕೆಂದ್ರೆ ಅವನು ಭಗವಂತನ ಭಕ್ತಿಯನ್ನ ಮಾಡಿದ್ದ ಅಂತ ಮುಂದೆ ಕೀದೃಶೇ ತ್ವಚರಣಯೋ ವರಿವಸಿತರಿ ನಮಸ್ಕರ್ತರಿ ಬಾಣ ಎಂಥವನಾಗಿದ್ದ ಅಂತಂದರೆ ನಿನ್ನ ಚರಣಗಳಿಗೆ ನಮಸ್ಕಾರ ಮಾಡುವಂಥವನಾಗಿದ್ದ ಆ ಕಾರಣದಿಂದ ಅವನಿಗೆ ಇಂದ್ರನ ಸಮೃದ್ಧಿಯೂ ಸಿಕ್ಕಿದ್ದು ಆಶ್ಚರ್ಯದ ಕಾರಣ ಅಲ್ಲ ನಮಸ್ಕರ್ತರಿ ಇಂದ್ರ ಸಂಪತ್ತೇ ಅಪಿ ಅಧಃಕರಣಂ ತ್ವನ್ ನಮಸ್ಕಾರಸ್ಯ ನ ಪರ್ಯಾಪ್ತ ಫಲಂ ಕಿಂತು ಏಕದೇಶ ಮಾತ್ರಂ ಇತ್ಯಾಹ ಇಂದ್ರನ ಸಂಪತ್ತನ್ನು ಪಡೆದುಕೊಂಡದ್ದು ಅದು ಪರ್ಯಾಪ್ತ ಫಲ ಅಲ್ಲ ನಿಜವಾಗಲೂ ನಿನಗೆ ನಮಸ್ಕಾರ ಮಾಡಿದಂಥವರು ಇದಕ್ಕಿಂತ ಜಾಸ್ತಿ ಸಂಪತ್ತನ್ನು ಪಡೆಯಬೇಕಿತ್ತು ಮುಕ್ತಿ ಫಲವೇ ಸಿಗುವಂತಹ ನಿನ್ನ ನಮಸ್ಕಾರ ಅದಕ್ಕೆ ಹೋಗಿ ಇಂದ್ರ ಪದವಿಯಂತಹ ಸಣ್ಣ ಫಲ ಸಿಕ್ತಲ್ಲ ಅಂತ ಕವಿ ಹೇಳ್ತಾ ಇರೋದು ನ ಕಸ್ಯ ಇತಿ ತ್ವಯಿ ವಿಷಯ ಶಿರಸೋ ಯಾ ಅವನತಿ ನಮಸ್ಕ್ರಿಯ ಸಾ ಕಸ್ಯ ಉನ್ನತ್ಯೈ ನ ಭವತಿ ನಿನಗೆ ಮಾಡಿದಂತಹ ನಮಸ್ಕಾರವು ಶಿರಸ ಅವನತಿ ನಿನಗೆ ಮಾಡಿದಂತಹ ನಮಸ್ಕಾರವೇನಿದೆ ಎಲ್ಲ ಯಾರ ಉನ್ನತಿಗೆ ತಾನೇ ಕಾರಣವಾಗುವುದಿಲ್ಲ ಖಂಡಿತವಾಗಿ ಎಲ್ಲರ ಉನ್ನತಿಗೆ ಕಾರಣವಾಗುತ್ತೆ ಅಪಿತು ಸರ್ವಮೇವ ಸರ್ವ ಸರ್ವಾಮೇವ ಉನ್ನತಿಂ ಪರ್ಯಂತ ಜನಯಿತು ಸಮರ್ಥ ಎಲ್ಲ ತರಹದ ಉನ್ನತಿ ಎಲ್ಲಿಯವರೆಗೆ ಮೋಕ್ಷವನ್ನು ಕೊಡುವವರೆಗೆ ಮೋಕ್ಷದಷ್ಟು ಉನ್ನತಿಯನ್ನು ಕೊಡುವಷ್ಟು ಶಕ್ತಿಯುಳ್ಳದ್ದು ನಿನಗೆ ಮಾಡುವಂತಹ ನಮಸ್ಕ್ರಿಯೆ ನಮಸ್ಕಾರ ಉನ್ನತ್ಯೈ ಭವತ್ಯೇವ ಇತ್ಯರ್ಥ ಹಾಗೆ ಹಾಗೆಯೇ ಆಗುತ್ತೆ ಅವನತಿ ಅಪಿ ಉನ್ನತಿ ಹೇತು ಇತಿ ಅತಿಶಯೋಕ್ತಿ ಸಂಕೀರ್ಣೋ ಅಯಂ ಅರ್ಥಾಂತರ ಮಾಡ್ತಾ ಇರುವಂಥದ್ದು ಅವನತಿ ನಮಸ್ಕಾರ ಆದ್ದರಿಂದ ಅದಕ್ಕೆ ವಿರುದ್ಧವಾದಂತಹ ಉನ್ನತಿ ಸಿಗ್ತಾ ಇದೆ ಇದು ಅತಿಶಯೋಕ್ತಿ ಕೂಡಿದಂತಹ ಅರ್ಥಾಂತರ ನ್ಯಾಸ ಅರ್ಥಾಂತರ ನ್ಯಾಸ ಅಂತ ಒಂದು ಅಲಂಕಾರ ಇದು ಅಲಂಕಾರ ಏನು ಅಂತಂದ್ರೆ ಯಾವುದೋ ಒಂದು ವಿಶೇಷವನ್ನ ಹೇಳಿ ಇದೇ ಸಾಮಾನ್ಯ ಅಂತ ಹೇಳೋದು ಇಲ್ಲಿ ಹೇಳ್ತಾ ಇರುವಂಥದ್ದು ಬಾಣನ ವಿಷಯ ಬಾಣ ನಮಸ್ಕಾರ ಮಾಡ್ದ ಅದಕ್ಕೆ ಅವನಿಗೆ ಉನ್ನತಿ ಸಿಕ್ತು ಅಂತ ಹೇಳಿ ಯಾರ್ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆಲ್ಲ ಇಂಥದ್ದೇ ಆಗುತ್ತೆ ಅಂತ ಹೇಳೋದೇನಿದೆಯೋ ಇದು ಅರ್ಥಾಂತರ ನ್ಯಾಸ ವಿಶೇಷವನ್ನು ತಗೊಂಡು ಸಾಮಾನ್ಯಕ್ಕೆ ಅನ್ವಯ ಮಾಡೋದು ಎಕ್ಸೆಪ್ಷನ್ ತಗೊಂಡು ರೂಲನ್ನು ಹೇಳೋದು ಅಂತ ಯಾಕೆಂದರೆ ಯಾರಾದರೂ ಒಬ್ಬರು ಕೇಳ್ಬೋದು ಬಾಣ ನಮಸ್ಕಾರ ಮಾಡ್ದ ಇಂದ್ರ ಪದವಿ ಸಿಕ್ತು ನಾನು ನಮಸ್ಕಾರ ಮಾಡಿದ್ನಲ್ಲ ನನಗೆ ಅಂತ ಅಂತನ್ನೋದು ಅದು ಯೋಗ್ಯವಾದ ಪ್ರಶ್ನೆನೇ ಅದು ಏನಕ್ಕೆ ಅದಕ್ಕೆ ಉತ್ತರ ಬೇರೆ ಕೊಡಬಹುದು ಆದರೆ ಇಲ್ಲಿ ಕವಿ ಮಾಡ್ತಾ ಇರುವಂಥದ್ದು ವಿಶೇಷವನ್ನು ತಗೊಂಡು ಸಾಮಾನ್ಯಕ್ಕೆ ಹೇಳ್ತಾ ಇರೋದು ಅದಕ್ಕೋಸ್ಕರ ಇದನ್ನು ನ್ಯಾಸ ಅಂತ ಹೇಳ್ತಾರೆ ಸರ್ವೋತ್ಕೃಷ್ಟತ್ವ ಅಚಿತ್ಯ ಮಹಿಮತ್ವಂಚ ಭಗವತಃ ಸೂಚಯತಿ ಭಾವ ಇದು ಏನನ್ನು ಸೂಚಿಸುತ್ತೆ ಇಂದ್ರ ಪದವಿಯನ್ನು ಮೋಕ್ಷ ಸ್ಥಿತಿಯನ್ನು ಕೊಡುವಂಥದ್ದು ಅಂತಂದರೆ ಏನು ಅದರಿಂದ ಏನು ಸೂಚ್ಯವಾಗುತ್ತೆ ಏನು ಹೇಳಲ್ಪಡುತ್ತೆ ಅಂತಂದರೆ ಭಗವತಃ ಸರ್ವೋತ್ಕೃಷ್ಟತ್ವಂ ಅಚಿಂತ್ಯ ಮಹಿಮತ್ವ ಭಗವಂತನ ಸರ್ವೋತ್ಕೃಷ್ಟತ್ವ ಅವನೇ ಉತ್ಕೃಷ್ಟ ಅಲ್ಲದೆ ಹೋದರೆ ಇಂದ್ರ ಪದವಿಯನ್ನು ಹೇಗೆ ಕೊಡ್ತಾ ಇದ್ದ ಅಚಿಂತ್ಯ ಮಹಿಮತ್ವ ಬರೀ ಒಂದು ನಮಸ್ಕಾರದಿಂದ ಅಥವಾ ನಿತ್ಯ ಮಾಡುವಂತಹ ಸಣ್ಣ ಕೆಲಸ ನಮಸ್ಕಾರದಿಂದ ಇಂದ್ರ ಪದವಿಯನ್ನು ಪಡೆದ ಅಂತಂದರೆ ಹೇಗೆ ಸಾಧ್ಯ ಕಾರಣದಿಂದ ಬೇರೆ ಏನು ಹೇಳಲಿಕ್ಕೆ ಬರಲ್ಲ ಎಂದು ಈಗ ವಿಷ್ಣು ಪರವಾಗಿ ಏನಂತ ಹೇಳಬಹುದು ಇದರ ಅರ್ಥ ಹೇ ಪರಮ ವರದ ಪರಮೋಚ್ಚೈರಪಿ ಪರಮೋಚ್ಚೈರಪಿ ಸತೀಂ ಅಧಶ್ಚಕ್ರೆ ಅಂತಿದೆ ಅದರಲ್ಲಿ ಅಲ್ಲಿ ಮಾಡಿದ್ದು ಪರಮೋಚ್ಚೈರಪಿ ಸತೀಂ ಅಂತಾನೆ ತಗೊಂಡ್ರು ಇಲ್ಲಿ ಪರಮ ಉಚ್ಚೈರಪಿ ಸತೀಂ ಅಂತ ತಗೊಂಡಿದ್ದಾರೆ ಪರಮ ಶುರುವಿನಲ್ಲಿರುವಂಥದ್ದು ಇನ್ನೊಂದು ಸಂಬೋಧನೆ ವರದ ಹೇ ಶ್ರೇಷ್ಠಾಭಿಶ್ರೇಷ್ಠ ವರದನೇ ವರಗಳನ್ನು ಕೊಡುವಂಥವನೇ ಸುತ್ರಾಂನ ಇಂದ್ರಸ್ಯ ಬಾಣ ಶರಃ ಏಕೋಪಿ ವೃದ್ಧಿಂ ಸಂಪತ್ತಿಂ ಉಚ್ಚೈ ಅಧೋಪಿ ಸತೀಂ ತ್ರಿಭುವನ ವ್ಯಾಪಿನೀಂ ಚಕ್ರೇ ಕೃತವಾನ್ ಇಂದ್ರನ ಒಂದೇ ಬಾಣ ಇಂದ್ರನು ಮಾಡಿದಂತಹ ಒಂದೇ ಬಾಣದ ಪ್ರಯೋಗ ಅಲ್ಲಿ ಬಾಣ ಅಂತಂದ್ರೆ ಬಾಣಾಸುರ ಅಂತ ತಗೊಂಡಿದ್ರು ಇಲ್ಲಿ ಇಂದ್ರನ ಬಾಣ ಸುತ್ರಾಂನಃ ಬಾಣ ಅಂತ ತಗೊಂಡಿದ್ದಾರೆ ಇಂದ್ರಸ್ಯ ಬಾಣ ಇಂದ್ರಸ್ಯ ಶರಹ ಅಂತ ತಗೊಂಡಿದ್ದಾರೆ ಇಂದ್ರನ ಬಾಣ ಏನಿದೆಯಲ್ಲ ಅದು ಉಚ್ಚೈಹಿ ಅಧಃ ಅಪಿ ಮೇಲೂ ಕೆಳವು ಎಲ್ಲ ಭುವನಗಳನ್ನು ವ್ಯಾಪಿಸಿ ಬಿಟ್ಟಿತು ಗೆದ್ದು ಬಿಟ್ಟಿತು ತ್ರಿಭುವನ ವ್ಯಾಪಿನಿ ಚಕ್ರಿ ಈ ಬಾಣ ಮೂರು ಭುವನಗಳನ್ನು ಗೆದ್ದು ಬಿಟ್ಟಿತು ಯತ್ ತತ್ ತಸ್ಮಿನ್ ಸೂತ್ರಾಮಣಿ ನ ಚಿತ್ರಂ ಇತ್ಯಾದಿ ಪೂರ್ವವತ್ ಇದೇನಾದರೂ ಆಶ್ಚರ್ಯಕ್ಕೆ ಕಾರಣವೋ ಇಲ್ಲ ಅಂತ ಹೇಳೋದು ಹಿಂದಿನ ತರಹವೇ ವ್ಯಾಖ್ಯಾನ ಮಾಡಬೇಕು ಪ್ರಸಾದೇವ ಸರ್ವಾನ್ ಅಸುರಾನ್ ಏಕೇನಾಪಿ ಬಾಣೇನ ಜಿತ್ವಾ ತ್ರಿಭುವನ ರಾಜ್ಯಂ ಪ್ರಾಪ್ತವಾನ್ ಇಂದ್ರ ಇತ್ಯರ್ಥ ನಿನ್ನ ಪ್ರಸಾದದಿಂದಲೇ ನಿನ್ನ ಕೃಪೆಯಿಂದಲೇ ಎಲ್ಲ ಅಸುರರನ್ನ ಗೆದ್ದು ಹೇಗೆ ಏಕೇನಾಪಿ ಬಾಣೇನ ಒಂದೇ ಒಂದು ಬಾಣದಿಂದ ಇಡಿಯ ಅಸುರ ಕುಲಗಳ ಕುಲಗಳನ್ನು ಸೋಲಿಸಿ ತ್ರಿಭುವನಗಳನ್ನು ಗೆದ್ದನು ಜಿತ್ವಾ ತ್ರಿಭುವನ ರಾಜ್ಯವನ್ನು ಪ್ರಾಪ್ತವಾನ್ ಇಂದ್ರ ತ್ರಿಭುವನ ರಾಜ್ಯವನ್ನು ಪಡೆದುಕೊಂಡ ಇಂದ್ರ ಅತ್ರ ಬಾಣ ಇತಿ ಶಸ್ತ್ರ ಮಾತ್ರೋಪಲಕ್ಷಣ ಬಾಣ ಅಂತ ಹೇಳ್ತಾ ಇರೋದು ಬರೀ ಒಂದೇ ಬಾಣ ಅಂತಲ್ಲ ಶಸ್ತ್ರಗಳ ಉಪಲಕ್ಷಣ ಅತಿಶಯೋಕ್ತಿ ಹೇಳುವಾಗ ಒಂದು ಬಾಣ ಸಾಕಾಯಿತು ಅಂತ ಹೇಳೋದು ಹಾಗಲ್ಲ ಬಾಣಗಳನ್ನು ಉಪಯೋಗಿಸ್ದ ಅಂತಾಗುತ್ತೆ ಕೀದೃಶೋ ಬಾಣ ಪರಿಜನವತ್ ವಿಧೇಯಂ ಆಯತ್ತಂ ತ್ರಿಭುವನಂ ಯಸ್ಮಾತ್ ಸ ತಥಾ ಯಾವುದನ್ನ ಉಪಯೋಗಿಸಿ ಇಂದ್ರನು ತ್ರಿಭುವನಗಳನ್ನ ತನ್ನ ದಾಸ ದಾಸಭಾವದಲ್ಲಿ ಇಟ್ಟುಕೊಂಡನು ಅಂತಹ ಬಾಣ ಪರಿಜನವತ್ ವಿಧೇಯಂ ಆಯುಕ್ತಂ ತ್ರಿಭುವನಂ ಯಸ್ಮಾತ್ ಸ ತಥಾ ಶೇಷಂ ಪೂರ್ವ ಮಿಕ್ಕದು ಹಿಂದಿನ ತರಹವೇ ವ್ಯಾಖ್ಯಾನ ಮಾಡ್ಕೋಬೇಕು ವರಿವಸುತರಿ ತ್ವಚ್ಚರಣಯೋ ನ ಕಸ್ಯ ಉನ್ನತ್ಯೈ ಭವತಿ ಶಿರಸಸ್ವಯ್ಯವನತಿ ಇಂದ್ರನು ನಿನಗೆ ನಮಸ್ಕಾರ ಮಾಡಿರುವಂತಹ ಕಾರಣದಿಂದ ಅವನ ಅವನತಿಯು ಇಂತಹ ಉನ್ನತಿಗೆ ಕಾರಣವಾಯಿತು ಮುಂದಿನ ಶ್ಲೋಕ ಹದಿನಾಲ್ಕು ಸಣ್ಣ ಅವತರಣಿಕೆ ಕಾಲಕೂಟ कालकूटप्र ಸಂಹಾರಂ ಸಂಹಾರಂ ದರ್ಶಯನ್ शङ्करनारायणौ ಸ್ತೌತಿ ಕಾಲಕೂಟವನ್ನು ಸಂಹಾರ ಮಾಡಿದ್ದು ಕಾಲಕೂಟ ಅಂತಂದ್ರೆ ಅಮೃತ ಮಥನವನ್ನು ಮಾಡಿದಾಗ ದೇವಾಸುರರು ಎದ್ದು ಬಂದಂತಹ ವಿಷ ಶಿವಪಕ್ಷದಲ್ಲಿ ಕಾಲಕುಟವನ್ನು ಸಂಹಾರ ಮಾಡಿದಂತಹ ಕಥೆ ಮತ್ತು ವಿಷ್ಣು ಪಕ್ಷದಲ್ಲಿ ವರಾಹಮೂರ್ತಿಯಾಗಿ ಭೂಮಿಯನ್ನು ಉದ್ಧಾರ ಮಾಡಿದಂತಹ ಕಥೆ ಅಕಾಂಡ ಬ್ರಹ್ಮಾಂಡ ಕ್ಷಯಚಕಿತ ದೇವಾಸುರ ಕೃಪಾ ಸ್ತೃಣಯನ ವಿಷಂ ಸಂಹೃತವತಃ सकल्माषः कण्ठे तव न कुरुते न श्रियमहो विकारोऽपि श्लाघ्यो भुवनभयभङ्गव्यसनिनः ಸಂಕ್ಷೇಪಾರ್ಥ ಕಾಲವಿಲ್ಲದ ಕಾಲದಲ್ಲಿ ಪ್ರಳಯಕ್ಕೆ ನಿಗದಿತ ಕಾಲ ಇದೆ ಯಾವಾಗ ಬ್ರಹ್ಮನು ಮಲಗಲು ಹೋಗುವಾಗ ಆಗುವಂತಹ ಪ್ರಳಯ ಅದು ಒಂದು ತರಹದ ಪ್ರಳಯ ಇನ್ನೊಂದು ಮಹಾಪ್ರಳಯ ಬ್ರಹ್ಮನು ನೂರು ವರ್ಷ ಆದ ಮೇಲೆ ಬ್ರಹ್ಮನಿಗೆ ಆಗುವಂತಹ ಪ್ರಳಯ ಏನಿದೆಯೋ ಅದು ಮಹಾಪ್ರಳಯ ಆ ಕಾಲದಲ್ಲಿ ಎಲ್ಲ ಇಡೀ ಸೃಷ್ಟಿ ನಾಶ ಆಗುತ್ತೆ ರುದ್ರ ಎಲ್ಲ ಎಲ್ಲವನ್ನು ಸಂಹಾರ ಮಾಡ್ತಾನೆ ಅಂತ ನಿಗದಿತ ಸಮಯ ಅಂದ್ರೆ ಏನು ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗ ಅಥವಾ ಒಂದು ಚತುರ್ಯುಗ ಅಂತ ಇಂತಹ ಎಪ್ಪತ್ತೊಂದು ಮಹಾಯುಗಗಳು ಒಂದು ಮನ್ವಂತರ ಅಂತಹ ಎಪ್ಪತ್ತೊಂದು ಮನ್ವಂತರಗಳು ಸೇರಿ ಎಪ್ಪತ್ತೊಂದು ಮನ್ ಎಪ್ಪತ್ತೊಂದು ಮಹಾಯುಗಗಳು ಒಂದು ಮನ್ವಂತರ ಅಂತಹ ಹದಿನಾಲ್ಕು ಮನ್ವಂತರಗಳು ಸೇರಿ ಒಂದು ಕಲ್ಪ ಒಂದು ಕಲ್ಪ ಬ್ರಹ್ಮನ ಒಂದು ಹಗಲು ಇನ್ನೊಂದು ಕಲ್ಪ ಅವನ ಒಂದು ರಾತ್ರಿ ನಾಲ್ಕು ಯುಗಗಳು ಸೇರಿ ಒಂದು ಚತುರ್ಯುಗ ಎಪ್ಪತ್ತೊಂದು ಚತುರ್ಯುಗ ಒಂದು ಮನ್ವಂತರ ಹದಿನಾಲ್ಕು ಮನ್ವಂತರಗಳು ಸೇರಿ ಒಂದು ಕಲ್ಪ ಈ ಒಂದು ಕಲ್ಪ ಬ್ರಹ್ಮನ ಹಗಲು ಒಂದು ಕಲ್ಪ ಬ್ರಹ್ಮನ ರಾತ್ರಿ ನ್ಯಾಯವಾಗಿ ಈ ಸೃಷ್ಟಿ ನಾಶ ಆಗುವಂಥದ್ದು ಕಲ್ಪಾಂತ್ಯದಲ್ಲಿ ಆಗಬೇಕು ಬ್ರಹ್ಮನ ಹಗಲು ಮುಗಿದಾಗ ಆಗಬೇಕು ಸರಿಯಾದ ಸಮಯದಲ್ಲಿ ಆಗಲಿಲ್ಲ ಆ ಸಮಯದಲ್ಲಿ ಇಡೀ ಲೋಕ ನಾಶವಾಗುವಂತಿತ್ತು ಇಂತಹ ಅಕಾಂಡ ಬ್ರಹ್ಮಾಂಡ ಕ್ಷಯ ಸಮಯವಿಲ್ಲದಂತಹ ಸಮಯದಲ್ಲಿ ಆಗುವಂತಹ ಬ್ರಹ್ಮಾಂಡದ ಕ್ಷಯವೇನಿದೆಯೋ ನಾಶ ಏನಿದೆಯೋ ಇದನ್ನು ನೋಡಿ ಚಕಿತರಾಗಿ ಹೆದರಿ ದೇವರುಗಳು ಮತ್ತು ಅಸುರರು ಕೂಡ ಎಲ್ಲರಿಗೂ ಭಯ ಆಯಿತು ಅವರ ಮೇಲೆ ಕೃಪೆಯನ್ನಿಟ್ಟು ನೀನು ವಿಷವನ್ನ ಸಂಹಾರ ಮಾಡಿದೆ ವಿಷವನ್ನು ಸಂಹಾರ ಮಾಡಿದೆ ಆದರೆ ಆ ಸಮಯದಿಂದ ನಿನ್ನ ಕಂಠ ಏನಿದೆಯಲ್ಲ ಅದು ನೀಲ ಬಣ್ಣದ್ದು ಕಪ್ಪು ಬಣ್ಣದ್ದಾಯಿತು ಯಾಕೆಂದರೆ ಪಾರ್ವತಿಯು ಕುಡಿಯಲಿಕ್ಕೆ ಬಿಡಲಿಲ್ಲ ಕಂಠದಲ್ಲಿ ನಿಂತು ಹೋಯಿತು ವಿಷ ಕಂಠ ಕಪ್ಪು ಬಣ್ಣದ್ದಾಯಿತು ನೀಲ ಕಪ್ಪು ಎರಡು ಸಂಸ್ಕೃತದಲ್ಲಿ ಒಂದೇನೆ ನೀಲಕಂಠ ಅಂತ ಹೇಳ್ತೀವಲ್ಲ ಇದು ಈ ಕಲ್ಮಾಶ ಏನಾಯಿತು ನಿನ್ನ ಕುತ್ತಿಗೆಯಲ್ಲಿರುವಂತಹ ಈ ಕಪ್ಪು ಬಣ್ಣ ಏನಿದೆಯೋ ಅದು ನಿನ್ನಲ್ಲಿ ಯಾವುದಾದ್ರೂ ಕಲಂಕದ ಥರ ಇದೆಯಾ ಅದು ಅಂತಂದರೆ ಇಲ್ಲ ಕಲಂಕ ಅಲ್ಲ ಅದು ಅದು ನಿಜವಾಗಲೂ ನಿನ್ನ ಸೌಂದರ್ಯವನ್ನು ಹೆಚ್ಚೇ ಮಾಡ್ತಾ ಇರೋದು ಯಾಕೆ ಯಾಕೆ ಅಂತಂದರೆ ವಿಕಾರೋಪಿ ಶ್ಲಾಘ್ಯ ಭುವನ ಭಯಭಂಗ ವ್ಯಸನಿನ ಭುವನಗಳ ಭಯವನ್ನು ನೀಗಿಸಬೇಕಾದ್ರೆ ನಿನ್ನ ಕಂಠ ಕಪ್ಪಾಗಲೇಬೇಕು ಭುವನದ ಭಯ ಹೋಯ್ತಲ್ಲ ನಿನ್ನ ಒಂದು ಈ ಸಣ್ಣ ವಿಕಾರದಿಂದ ಆ ಕಾರಣದಿಂದ ನಿನ್ನ ಈ ವಿಕಾರವು ನಿನ್ನ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದೇ ಆಗಿದೆ ಅಂತಂಬುದು ಸಂಗ್ರಹಾರ್ಥ ಟೀಕೆಯನ್ನು ನೋಡೋಣ ಅಕಾಂಡೇತಿ ಹೇ ತ್ರಿನಯನ समुद्रमन्थनोद्भूतं कालकूटाख्यं गरलं संहृतवतः पीतवतः तव कण्ठे यः धमाषः कालिमा आसीत् स कालिमा तव कण्ठे श्रियं शोभां न कुरुते किम् ಸಮುದ್ರ ಮಥನದಿಂದ ಎದ್ದಂತಹ ವಿಷ ಏನಿದೆಯೋ ಮಥ ಮಂಥನೋ ಸಮುದ್ರ ಮಂಥನೋದ್ಭೂತಂ ಕಾಲಕೂಟಾಖ್ಯಂ ಗರಲಂ ಕಾಲಕೂಟವೆಂಬ ಹೆಸರಿನ ಗರಲವು ವಿಷವು ಅದನ್ನು ಸಂಹೃತವತಃ ಪೀತವತಃ ತವ ಅದನ್ನು ಸಂಹಾರ ಮಾಡಿದಂತಹ ಅಂದರೆ ಕುಡಿದಂತಹ ನಿನ್ನ ಕಂಠೆ ನಿನ್ನ ಕಂಠದಲ್ಲಿ ಯಹ ಕಲ್ಮಾಷಃ ಕಾಲಿಮಾ ಆಸೀತ್ ಯಾವ ಕಲಂಕ ಇದೆಯೋ ನಿನ್ನ ಕಂಠದಲ್ಲಿ ಅದು ನಿನ್ನ ಕಂಠೆ ಶ್ರಿಯಂ ಶೋಭಾಂ ನ ಕುರುತೇಕೆ ಅದು ನಿನ್ನ ಕಂಠದ ಸೌಂದರ್ಯವನ್ನು ಹೆಚ್ಚಿಸುತ್ತಿಲ್ಲವೋ ಹೆಚ್ಚಿಸುತ್ತಿದೆ ಅಂತಾನೆ ಅದನ್ನ ಪ್ರಶ್ನೆಯ ಮೂಲಕ ಹೇಳ್ತಾರೆ ಹೆಚ್ಚಿಸುತ್ತಿಲ್ಲವೋ ಅಪಿತು ಕುರುತೆ ಏವ ಇತ್ಯರ್ಥ ಮಾಡಿಯೇ ಮಾಡುತ್ತೆ ಅದು ನಿನ್ನ ಕಂಠದ ಸೌಂದರ್ಯವನ್ನ ನಿಜವಾಗಿಯೂ ಹೆಚ್ಚು ಮಾಡಿದೆ ಯಾಕೆ ಮುಂದೆ ಹೇಳ್ತಾರೆ ನಾನು ಭಗವಾನ್ ಅತಿಶಯಿತ ವಿಶೇಷ ದರ್ಶಿ ಮಹಾನರ್ಥಹೇತುಕಂ ವಿಷಂ ಕಿಮಿತಿ ಪೀತವಾನ್ ಇತ್ಯತ ಆಹ ಭಗವಂತನು ಅತಿಶಯಿತ ವಿಶೇಷ ದರ್ಶಿ ವಿಶೇಷವನ್ನೇ ಅತಿಶಯವಾಗಿ ನೋಡುವಂಥವು ಅತಿಯಾಗಿ ವಿಶೇಷವನ್ನೇ ನೋಡುವಂಥವು ಎಲ್ಲದರಲ್ಲೂ ಕೆಟ್ಟದರಲ್ಲೂ ಒಳ್ಳೆಯದನ್ನು ನೋಡ್ತಾನೆ ಅಂತನ್ನೋದು ತನಗೆ ಕೆಟ್ಟದಾದರೂ ಲೆಕ್ಕಿಸೋದಿಲ್ಲ ಯಾವುದೋ ಒಳ್ಳೆಯದಾಗಬೇಕು ಅಂತ ಮಹಾ ಅನರ್ಥ ಹೇತುಕಂ ವಿಷಂ ಕಿಮಿತಿ ಪೀತಮ ಮಹಾ ಅನರ್ಥವನ್ನು ಮಾಡುವಂತಹ ಈ ಕಾಲಕೂಟವನ್ನ ಯಾಕೆ ತಾನೇ ಕೊಡುದ ಇತ್ಯತ ಆಹ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಅಕಾಂಡ ಇತಿ ಅಕಾಂಡೇ ಅಸಮಯೇ ಬ್ರಹ್ಮಾಂಡ ಕ್ಷಯೋ ಮಹಾಪ್ರಲಯೋ ವಿಷೋರ್ಮಿವೇಗಾತ್ ಸಂಭಾವಿತ ತಸ್ಮಾತ್ ಚಕಿತಾ ಭೀತಾ ದೇವಾಸುರಾ ಇಂದ್ರ ಬಲಿಪ್ರಭೃತಯ तेषु कृपा दया तया विधेयः ತಯಾ ವಿಧೇಯಸ್ಯ ವಶ್ಯಸ್ಯ ಅಸಮಯದಲ್ಲಿ ಬಂದಂತಹ ಯಾವ ಮಹಾಪ್ರಲಯವಿತ್ತೋ ಆ ಮಹಾಪ್ರಲಯವು ಹೇಗೆ ಬಂದಿತ್ತು ವಿಷದ ಊರ್ಮಿ ವೇಗದಿಂದ ಊರ್ಮಿ ಅಂದರೆ ಅಲೆಗಳು ಅಂತ ಕಡೆಯುವಾಗ ವಿಷದ ಅಲೆಗಳು ಎದ್ದವು ಆದ್ದರಿಂದ ಇಡೀ ಬ್ರಹ್ಮಾಂಡ ನಾಶವಾಗುವಂತಿತ್ತು ಅದರಿಂದ ಚಕಿತಾ ಭೀತಾ ದೇವಾಸುರ ಚಕಿತರಾದಂತಹ ಭೀತರಾದಂತಹ ಭಯಗೊಂಡಂತಹ ದೇವಾಸುರರು ಯಾರು ಇಂದ್ರಾದಿಗಳು ಬಲಿಯಾದಿಗಳು ತೇಷು ಕೃಪಾ ದಯಾ ತಯಾ ವಿಧೇಯಸ್ಯ ವಶ್ಯಸ್ಯ ಅವರ ಬಗ್ಗೆ ಇರುವಂತಹ ದಯೆ ಏನಿದೆಯಲ್ಲ ಆ ದಯೆಯ ಕಾರಣದಿಂದ ಅವರಿಗೆ ವಶ್ಯನಾಗಿ ವಶ್ಯ ಆಗೋದು ಅಂದರೆ ದಾಸನಾಗೋದು ದಯೆಯ ಕಾರಣದಿಂದ ದಾಸ ಹೇಗೆ ಮಗನ ಕಾರಣವಾಗಿ ತಂದೆ ಏನೇನೆಲ್ಲ ಮಾಡ್ತಾನೆ ಆನೆ ಆಗು ಅಂದರೆ ಆನೆ ಆಗು ಮರ ಹತ್ತು ಅಂದರೆ ಮರ ಹತ್ತಾನೆ ಈ ತರಹ ಮಗನ ಮೇಲೆ ಇರುವಂತಹ ಅತ್ಯಂತ ಪ್ರೀತಿ ಕರುಣೆಯಿಂದ ಅದೇ ತರಹ ಮನುಷ್ಯ ತಂದೆ ಇಷ್ಟೆಲ್ಲ ಮಾಡ್ಬೋದಾದ್ರೆ ಜಗತ್ತಿಗೆಲ್ಲ ತಂದೆ ಏನೇನೆಲ್ಲ ಮಾಡ್ತಾನೆ ಸಾಮರ್ಥ್ಯಂ ನಾಸ್ತೀತಿ ವಿಶ್ವತ್ರಾಣಾಯ ವಿಷಂ ಸ್ವಯಮೇ ಇತ್ಯರ್ಥ ಈ ಎದ್ದು ಬಂದಂತಹ ವಿಷ ಏನಿದೆಯೋ ಇದನ್ನ ಬೇರೆ ಯಾರೂ ಕುಡಿಯಲಿಕ್ಕೆ ಸಾಧ್ಯ ಇಲ್ಲ ಎಂದು ಲೆಕ್ಕಿಸಿ ತಾನೇ ಆ ವಿಷವನ್ನು ಕುಡಿದ ವಿಶ್ವಕ್ರಮಾಯ ವಿಶ್ವವನ್ನ ಕಾಪಾಡಲಿಕ್ಕೆ ಹೀಗೆ ಮಾಡಿದ್ದು ಪೀತವಾ ಕುಡಿದೆ ನೀನು ನಾನು ವಿಷವಿಕಾರ ವಿಷವಿಕಾರಾತ್ ಕಲ್ಮಾಷ ಕಥಂ ಕಂಠೆ ಶೋಭಾಂ ತನೋತೀತಿ ಅತ ಆಹಾರ ಈ ವಿಷ ಕುಡಿದ ಕಾರಣದಿಂದ ಕಂಠದಲ್ಲಿರುವಂತಹ ಕಪ್ಪು ಬಣ್ಣ ಇದೆಯಲ್ಲ ನಿನ್ನ ಸೌಂದರ್ಯವನ್ನ ಹೇಗೆ ಹೆಚ್ಚಿಸುತ್ತೆ ಮುಂದಕ್ಕೆ ಹೇಳ್ತಾ ಇದ್ದಾರೆ ಅಹೋ ಇತ್ಯಾದಿ ಅಹೋ ಅಂತ ಶ್ಲೋಕದಲ್ಲಿರೋದು ಶ್ರಿಯಂ ಅಹೋ ಅಹೋ ಆಶ್ಚರ್ಯ ನಿಜವಾಗಲು ಆ ಕಲ್ಮಶ ನಿನ್ನ ಸೌಂದರ್ಯವನ್ನ ನಿನ್ನ ಕಂಠದ ಸೌಂದರ್ಯವನ್ನ ಕಡಿಮೆ ಮಾಡಬೇಕಿತ್ತು ಆದ್ರೆ ಮಾಡ್ತಾ ಇಲ್ಲ ಹೆಚ್ಚಿಸ್ತಾ ಇದೆ ಇದು ಆಶ್ಚರ್ಯ ಭುವನ ಭಯಭಂಗ ವ್ಯಸನಿನಃ ಪರಮೇಶ್ವರಸ್ಯ ವಿಕಾರೂಪಿ ಶ್ಲಾಘ್ಯ ಪ್ರಶಂಸನೀಯ ತ್ರಿಭುವನಗಳ ಭಯವನ್ನ ನೀಗಿಸುವಂತಹ ಭಗವಂತನಿಗೆ ಇಂತಹ ವಿಕಾರವೂ ಕೂಡ ಶ್ಲಾಘ್ಯವೇ ಆಗಿದೆ ಪ್ರಶಂಸನೀಯವೇ ಆಗಿದೆ भुवनस्य लोकस्य भयं भय तस्य तंगो निरन्वय नाश स एव व्यसनं सर्वमन्यद्विहाय क्रियमाणत्वात् व्यसनं तत् अस्य अस्ति इति तथा तस्य ಭುವನಭಯಭಂಗವ್ಯಸನಿನಃ अंत ಭುವನಗಳ भय त्रास अंत ತ್ರಾಸವನ್ನು ನಾಶ ಮಾಡುವಂಥದ್ದು ಭಂಗ ಭಂಗ ಅಂತಂದರೆ ಇಡಿಯಾಗಿ ನಾಶ ಮಾಡುವುದು ಭುವನದ ಭಯವನ್ನು ನಾಶ ಮಾಡುವಂಥದ್ದು ಭಗವಂತನಿಗೆ ವ್ಯಸನ ವ್ಯಸನ ಅಂದ್ರೇನು ಎಲ್ಲವನ್ನೂ ಬಿಟ್ಟು ಒಂದೇ ಕೆಲಸವನ್ನು ಮಾಡ್ತಾ ಇರುವಂಥದ್ದು ವ್ಯಸನ ಸರ್ವಮನ್ಯದ್ವಿಹಾಯ ಕ್ರಿಯಮಾಣತ್ವ ವ್ಯಸನ ಭಗವಂತನಿಗೆ ವ್ಯಸನ ಏನು ಭಗವಂತನಿಗೆ ಒಂದು ವ್ಯಸನ ಇದೆ ಯಾವುದು ಭುವನಗಳ ಭಯವನ್ನು ನೀಗಿಸುವಂಥದ್ದೇ ಅವನ ವ್ಯಸನ तदस्य अस्ति इति तथा तस्य भुवन ಭಯಭಂಗ ವ್ಯಸನಿ ಅವನಿಗೆ ಇರುವಂತಹ ಈ ಕಲ್ಮಶವು ವಿಕಾರವು ವಿಕಾರವಲ್ಲ ತೇನ ಕೃತಂ ದೂಷಣಮಪಿ ಭೂಷಣಮೇವ ಇತ್ಯರ್ಥ ಜಗತ್ತಿಗೆ ಉಪಕಾರವನ್ನ ಉಪಕೃತಿಯನ್ನ ಮಾಡಿದಂತಹ ದೂಷಣ ಏನಿದೆಯೋ ಅದು ದೂಷಣವಲ್ಲ ಅದು ಭೂಷಣವಾಯಿತು ಯಾಕೆಂದರೆ ಜಗತ್ತಿಗೆ ಅದರಿಂದ ಪ್ರಯೋಜನವಾಯಿತು ಹರಿಪಕ್ಷೇತು ಈಗ ವಿಷ್ಣು ಪರವಾಗಿ ಈ ಶ್ಲೋಕವನ್ನು ಹೇಗೆ ವ್ಯಾಖ್ಯಾನ ಮಾಡಬಹುದು ಹೇ ತ್ರಿನಯನ ಹೇ ತ್ರಿನಯನ ತ್ರಯಾಣಾಂ ಲೋಕಾನಾಂ ನಯನವತ್ ಸರ್ವಾವಭಾಸಕ ತ್ರಿನಯನನೇ ಅಂತ ವಿಷ್ಣುವಿಗೆ ಹೇಳಿದ್ರೆ ಏನರ್ಥ ಮೂರು ಲೋಕಗಳಿಗೆ ನಯನವಿದ್ದ ಹಾಗೆ ಇರುವಂಥವನು ನಯನ ಏನು ಮಾಡುತ್ತೆ ನಮ್ಮ ಕಣ್ಣುಗಳು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಎಲ್ಲವನ್ನು ಅವಭಾಸ ಮಾಡುತ್ತೆ ಎಲ್ಲವನ್ನು ತೋರಿಸಿಕೊಡುತ್ತೆ ಕಣ್ಣಿಗೆ ಚೈತನ್ಯ ಎಲ್ಲಿಂದ ಬರಬೇಕು ಮಕ್ಕಳುಗಳಿಗೆ ಚೈತನ್ಯವನ್ನು ಕೊಡುತ್ತಿರುವಂಥವನು ಭಗವಂತ ಮತ್ತೆ ಬರೀ ಕಣ್ಣಿದ್ರೆ ಸಾಲದು ಬೆಳಕು ಬೇಕು ಹಗಲುಗಾಲದಲ್ಲಿ ಸೂರ್ಯ ಸೂರ್ಯನಾರಾಯಣನ ಹಾಗೆ ಸೂರ್ಯನಾರಾಯಣ ರೂಪವಾಗಿ ಇದ್ದುಕೊಂಡು ಎಲ್ಲವನ್ನು ನಮಗೆ ಭಾಸ ಮಾಡ್ತಾನೆ ತೋರಿಸಿಕೊಡ್ತಾನೆ ಈ ಎಲ್ಲ ಕಾರಣಗಳಿಂದ ಅವನು ಸರ್ವಾವಭಾಸಕ ತ್ರಿನಯನ ಅಂದರೆ ತ್ರಿಭುವನಗಳನ್ನು ಅವಭಾಸನೆ ಮಾಡುವಂಥವನು ಅಂತನೂ ಅರ್ಥ ತ್ರಯಾಣ ಲೋಕಾನ ನಯನವತ್ ಸರ್ವ ಅವಭಾಸಕ ತ್ರಯಾಣ ಲೋಕಾನ ಅವಭಾಸಕ ತ್ರಿನಯನ ಅಂತ ಮಾಡುವುದು ಯಾಕಪ್ಪ ಹೇಳ್ತರಿ ಅದಕ್ಕೆ ಏನಾದರೂ ಶಾಸ್ತ್ರ ಪ್ರಮಾಣ ಇದೆಯೇ ಅಂತ ಕೇಳಿದ್ರೆ ತದ್ವೈಷ್ಣುಂ ಪರಮಂ ಪದಂ ಸದಾ ವಶ್ಯಂ ದಿಸುರಯಃ ದೀವಿಗಚ್ರಾದಪದಂ ವಿಷ್ಣು વિના ಪರಮ ಪದ ಏನಿದೆಯೋ ಆತ್ಮ ಸ್ವರೂಪ ಅದನ್ನ ಸೂರಯ ಸದಾ ಪಶ್ಯಂತಿ ಸೂರಿಗಳು ಆತ್ಮಜ್ಞಾನಿಗಳು ಆತ್ಮಾರಾಮರು ಯಾವಾಗಲೂ ಆ ಆತ್ಮಸ್ವರೂಪವನ್ನೇ ನೋಡುತ್ತಿರುತ್ತಾರೆ ದಿವಿ ಇವ ಚಕ್ಷು ಆತತಂ ಈ ಮಂತ್ರ ಇರೋದು ಸೂರ್ಯಪರವಾದಂತಹ ಮಂತ್ರ ದ್ಯುಲೋಕದಲ್ಲಿ ಹೇಗೆ ಸೂರ್ಯನು ಕಣ್ಣಿನ ಹಾಗೆ ಕಾಣಿಸ ಕಾಣಿಸುತ್ತಿದ್ದಾನೋ ಹಾಗೆ ಇರುವಂತಹ ಸರ್ವಾವಭಾಸಕ ಸೂರ್ಯ ಹೇಗೆ ಎಲ್ಲವನ್ನೂ ಪ್ರಕಾಶ ಮಾಡ್ತಾನೋ ಆತ್ಮಸ್ವರೂಪ ಸೂರ್ಯನೊಳಗೂ ಇದ್ದು ನಮ್ಮೊಳಗೂ ಇದ್ದು ಎಲ್ಲವನ್ನ ತೋರಿಸಿಕೊಡುತ್ತೆ ಎಲ್ಲವನ್ನ ಅವಭಾಸನೆ ಮಾಡುತ್ತೆ ತಸ್ಯ ಭಾಸ ಸರ್ವವಿಧಂ ವಿಭಾತಿ ಅಂತ ಇನ್ನೊಂದು ಉಪನಿಷತ್ ವಾಕ್ಯ ಅವನ ಹೊಳಪಿನಿಂದಲೇ ಎಲ್ಲವೂ ಕೂಡ ಹೊಳೆಯುತ್ತಿವೆ ಎಲ್ಲವೂ ಕಾಣಿಸುತ್ತಿವೆ ಅಂತನ್ನೋದು ತದ್ವಿಷ್ಣು ಪರಮಂ ಪದಂ ಇದು ಇರೋದು ಮುಂಡಕೋಪನಿಷತ್ತಲ್ಲಿ ಇತಿ ಶ್ರುತೇ ಅಕಾಂಡೆ ಅಕಾಲಿ ಬ್ರಹ್ಮಾಂಡ ಕ್ಷಯೋ ಮಹಾಪ್ರಲಯ ಅಕಾಲದಲ್ಲಿ ಬ್ರಹ್ಮಾಂಡವು ಪ್ರಲಯದ ನೀರಿನಲ್ಲಿ ಮುಳುಗಿ ಹೋಗಿತ್ತು ಅದು ವರಾಹ ಅವತಾರ ಆದಾಗ ಭೂಮಿಯನ್ನು ತಗೊಂಡು ಹೋಗಿ ನೀರಲ್ಲಿ ಅಡಗಿಸ್ಬಿಟ್ಟಿದ್ದ बासुरा दैनंदिन प्रलयवत् वेगा संभावित तस्माचकिता ये देवासुरा स्वायंभुव मनु मनुप्रभृतयः तद्विषयत कृपावशीकृतस्य तव ಅಕಾಲದಲ್ಲಿ ಭೂಮಿಯು ನೀರಿನಲ್ಲಿ ಮುಳುಗಿ ಹೋಗಿದ್ದನ್ನು ನೋಡಿ ದೇವಾಸುರರು ದೇವಾಸುರರಿಗೆ ಅತೀವ ಭಯವಾಯಿತು ಆಗ ಸ್ವಯಂಭುವಮನು ಇತ್ಯಾದಿ ಎಲ್ಲರೂ ಕೂಡ ಭಗವಂತನನ್ನು ಕೇಳಿಕೊಂಡಾಗ ಅವರ ಮೇಲೆ ಇರುವಂತಹ ಕೃಪೆಯಿಂದ ವಶೀಕೃತನಾಗಿ ಭಗವಂತನು ವಶೀಕೃತಸ್ಯ ತವ ವಿಷಂ ಜಲಂ ವಿಷಂ ಶ್ವೇಡಂ ವಿಷಂ ಜಲಂ ಇತ್ಯಾದಿ ಕೋಶ ವಿಷವನ್ನು ಸಂಹಾರ ಮಾಡಿದೆ ಇಲ್ಲಿ ವಿಷ ಅಂತಂದ್ರೆ ಗರಲವಲ್ಲ ವಿಷ ಅಂತನ್ನೋದು ನೀರಿಗೆ ಇನ್ನೊಂದಿರುವಂತಹ ಹೆಸರು ಸಂಸ್ಕೃತದಲ್ಲಿ ಜಲಕ್ಕೆ ಇನ್ನೊಂದು ಹೆಸರು ವಿಷ ಅಂತ ವಿಷಂ ಕ್ಷೇಡಂ ವಿಷಂ ಜಲಂ ಇದು ಕೋಶದ ಮಾತು ಕ್ಷೇಡ ಅಂದ್ರೆ ಗರಲ ನಿಜವಾದ ವಿಷ ನಮ್ಮ ಕನ್ನಡದಲ್ಲಿ ನಿಜವಾದ ವಿಷ ವಿಷ ಒಂದು ಜಲದ ಇನ್ನೊಂದು ಹೆಸರು ಜಲವನ್ನು ಸಂಹಾರ ಮಾಡಿದೆ ಹೇಗೆ ತಚ್ಚ ಪ್ರಳಯಕಾಲೀನಂ ಯಜ್ಞ ವಾರಾಹರೂಪೇಣ ಅವಗಾಹ್ಯ ಪಂಕೀಕೃತ್ಯ ಸಂಹೃತವತಃ ಶೋಷಿತವತಃ पंकव्यामिश्रेण यह कलमाशो मलिनिमा आसीत ಹೇಗೆ ಸಂಹಾರ ಮಾಡಿದ ವರಾಹ ವರಾಹ ವರಾಹ ವರಾಹಮೂರ್ತಿಯಾಗಿ ನೀರಿನಲ್ಲಿ ಮಿಂದು ನೀರನ್ನು ಶೋಷಣೆ ಮಾಡಿ ನೀರನ್ನು ಕಡಿಮೆಯಾಗಿಸಿ ಭೂಮಿಯನ್ನು ಉದ್ಧಾರ ಮಾಡಿದೆ ಅದರಿಂದ ಏನಾಯಿತು ನಿನ್ನ ಮುಖದಲ್ಲಿ ಅಥವಾ ಕಂಠ ಇತ್ಯಾದಿಗಳಲ್ಲಿ ಮಾಲಿನ್ಯ ಅಂದರೆ ಕೊಚ್ಚೆಯು ಅಂಟಿಕೊಂಡಿತು ಯಹ ಕಲ್ಮಾಷಃ ಮಲಿನಿಮಾ ಆಸೀತ್ ಸ ಕಲ್ಮಾಷಃ ಸ್ತೋತೃಭಿ ವರ್ಣ್ಯಮಾನ ಅರ್ಥಾತ್ ಸ್ತೋತೃಣಾಂ ಕಂಠಂ ಶ್ರಿಯಂ ಶೋಭಾಂ ನ ಕುರುತೆ ಇತಿ ನ ಹಾ ಹಾ ಇದು ಭಗವಂತನ ಕಂಠ ಅಂತಲ್ಲ ಕ್ಷಮಿಸಬೇಕು ಯಾವ ನೀನು ಆ ನೀರಿನಲ್ಲಿ ಮಿಂದಂತಹ ಕಾರಣದಿಂದ ನೀರನ್ನು ಕದಡಿದಂತಹ ಕಾರಣದಿಂದ ಯಾವ ಕಲ್ಮಶವು ಎದ್ದು ಬಂತೋ ಆ ಕಲ್ಮಶವು ಸ್ತೋತ್ರಗಳ ಕಂಠವನ್ನು ಮಲಿನ ಮಾಡೀತೆ ಇಲ್ಲ ಸ್ತೋತ್ರಗಳ ಕಂಠವನ್ನ ಶೋಭಾಯಮಾನವಾಗಿ ಮಾಡುತ್ತೆ ಯಾಕೆ ಅಂದರೆ ಅದನ್ನು ಹಾಡಿ ಹೊಗಳಿದ್ರೆ ಅವರಿಗೂ ಪುಣ್ಯ ಸಿಗುತ್ತೆ ಅಂತನ್ನೋದು ಅರ್ಥ ಶ್ರಿಯಂ ಶೋಭಾನ್ ನ ಕುರುತೆ ಇತಿ ನ ಅಪಿತು ಕುರುತೆ ಏವ ಇತ್ಯರ್ಥ ಅವರ ಕಂಠಗಳನ್ನು ಶೋಭಾಯಮಾನವಾಗಿ ಖಂಡಿತವಾಗಿ ಮಾಡುತ್ತೆ ಅರ್ಥಾಂತರನ್ಯಾಸ ಪೂರ್ವವತ್ ಇಲ್ಲಿಯೂ ಕೂಡ ಅರ್ಥಾಂತರನ್ಯಾಸ ಇದೆ ಏನು ನೀನು ವಿಷವನ್ನ ಸಂಹಾರ ಮಾಡಿದೆಯಲ್ಲ ನಿನ್ನ ಈ ಕಲ್ಮಶವು ವಿಕಾರವು ನಿಜವಾಗಿ ವಿಕಾರವಲ್ಲ ಭುವನ ಭಯಭಂಗ ವ್ಯಸನಿನ ವಿಕಾರ ವಿಕಾರ ನ ದೂಷಣಮಿ ಭೂಷಣಂ ಅಂತೆಲ್ಲ ಏನು ಹೇಳಿದ್ರು ಅದನ್ನ ಒಂದೇ ಒಂದು ವಿಶೇಷವನ್ನು ತಗೊಂಡು ಶಿವನ ಈ ಕೃತ್ಯವನ್ನು ತಗೊಂಡು ಭುವನದ ಭಯವನ್ನು ನೀಗಿಸಲಿಕ್ಕೆ ಯಾವ ವಿಕಾರ ಬಂದರೂ ಅದು ವಿಕಾರ ಅಲ್ಲ ಅಂತ ಹೇಳೋದೇನಿದೆಯೋ ವಿಶೇಷವನ್ನು ತಗೊಂಡು ಸಾಮಾನ್ಯಕ್ಕೆ ಹೇಳೋದು ಅದು ಅರ್ಥಾಂತರ ನ್ಯಾಸ ಅಂತ ಅರ್ಥ ಆಗದಿದ್ರೆ ಬಿಟ್ಟು ಬಿಡಿ ತೊಂದರೆ ಇಲ್ಲ ತುಂಬ ಭಾವವನ್ನು ತಗೊಳ್ಳಿ